ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಒಂದು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ ಒಂದು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ ಆತ್ಮಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ आत्मज्योतिलिङ्गवे ज्ञानज्योतिलिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಓಂ ನಮ ಶಿವಾಯ ಎರಡು ದಳದ ಕಮಲದಲ್ಲಿ ಏರಿ ಬಂದ ಲಿಂಗವೇ ಎರಡು ದಳದ ಕಮಲದಲ್ಲಿ ಏರಿ ಬಂದ ಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಆತ್ಮ ಜ್ಯೋತಿ ಲಿಂಗವೇ ಜ್ಞಾನ ಜ್ಯೋತಿ ಲಿಂಗವೇ ಆತ್ಮ ಜ್ಯೋತಿ ಲಿಂಗವೇ ಜ್ಞಾನ ಜ್ಯೋತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾಲ್ಕು ದಳದ ಕಮಲದಲ್ಲಿ ನಾಂದಿಯಾದ ಲಿಂಗವೇ ನಾಲ್ಕು ದಳದ ಕಮಲದಲ್ಲಿ ನಾಂದಿಯಾದ ಲಿಂಗವೇ ಆತ್ಮ ಲಿಂಗವೇ ಜ್ಞಾನ ಲಿಂಗವೇ ಆತ್ಮ ಲಿಂಗವೇ ज्ञानज्योतिलिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ದಳದ ಕಮಲದಲ್ಲಿ ಪಂಚಮುಖದ ಲಿಂಗವೇ ಐದು ದಳದ ಕಮಲದಲ್ಲಿ ಪಂಚಮುಖದ ಲಿಂಗವೇ ಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಲಿಂಗವೇ ಜ್ಞಾನ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಆರುದಳದ ಕಮಲದಲ್ಲಿ ಆಯ್ದು ಬಂದ ಲಿಂಗವೇ ಆರುದಳದ ಕಮಲದಲ್ಲಿ ಆಯ್ದು ಬಂದ ಲಿಂಗವೇ ಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಲಿಂಗವೇ ಜ್ಞಾನ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಳು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಆತ್ಮ ಲಿಂಗವೇ ಜ್ಞಾನ ಲಿಂಗವೇ ಆತ್ಮ ಲಿಂಗವೇ ಜ್ಞಾನ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಟು ದಳದ ಕಮಲದಲ್ಲಿ ಅಷ್ಟಮುಖದ ಲಿಂಗವೇ ಎಂಟು ದಳದ ಕಮಲದಲ್ಲಿ ಅಷ್ಟಮುಖದ ಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಆತ್ಮ ಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಒಂಬತ್ತು ದಳದ ಕಮಲದಲ್ಲಿ ಓಡಿ ಬಂದ ಲಿಂಗವೇ ಒಂಬತ್ತು ದಳದ ಕಮಲದಲ್ಲಿ ಓಡಿ ಬಂದ ಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನೇಕ ದಳದ ಕಮಲದಲ್ಲಿ ಅನಂತವಾದ ಲಿಂಗವೇ ಅನೇಕ ದಳದ ಕಮಲದಲ್ಲಿ ಅನಂತವಾದ ಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಆತ್ಮ ಜ್ಯೋತಿಲಿಂಗವೇ ಜ್ಞಾನ ಜ್ಯೋತಿಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय ॐ नमः शिवाय ॐ नमः शिवाय